ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಭಗವಂತನಿಗಾಗಿ ಅರ್ಪಣೆ ಮಾಡಿ ಅದೇ ನಿಜವಾದ ಭಗವಂತನ ಆರಾಧನೆ ಅಂತ ನಿಶ್ಚಲ ಭಕುತಿಯಿಂದ ಸಮರ್ಪಣೆ ಮಾಡಿದರೆ ಭಗವಂತನ ಅನುಗ್ರಹ ಪ್ರಾಪ್ತಿ ಅನ್ನೋದನ್ನು ಹಿಂದಿನ ಪದ್ಯದಲ್ಲಿ ತಿಳಿಸಿದರು ಈ ಪದ್ಯದಲ್ಲಿ ಬಾಹ್ಯ ಪೂಜೆಯಲ್ಲಿ ಏನೇನು ಮಾಡ್ತೀವೋ ಅದನ್ನೇ ನಮ್ಮ ಶರೀರದಲ್ಲಿ ಯಾವ ರೀತಿಯಾಗಿ ಚಿಂತನೆ ಮಾಡಿ ಅರ್ಪಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾರೆ ಗೋಳಕಗಳು ರಮ ರಮಣ ನಿಜಾಲಯಗಳನ್ನು ತಿನದಿ ಸಂಪ್ರಕ್ಷಾಳನೆಯ ಸಮ್ಮಾರ್ಜನವು ಕರ್ಣಗಳ ದೀಪಗಳ ಸಾಲು ತತ್ತದ್ವಿಷಯಗಳ ಸಮ್ಮೇಳನವೇ ಪರ್ಯಂಕ ತತ್ಸುಖದೇಳಿಗೆ ಸುಪ್ಪತ್ತಿಗಾತ್ಮನಿವೇದನ ವ್ಯವಸನ ಬಾಹ್ಯ ಪೂಜೆಯಲ್ಲಿ ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀವಿ ಅಲ್ಲಿ ದೀಪ ಹಚ್ತೀವಿ ದೀಪ ಧೂಪ ಮಂಗಳಾರತಿ ಕೊನೆಗೆ ಕೊನೆಗೆ ಶಯನೋತ್ಸವ ಮೊದಲಿಗೆ ಅಭಿಷೇಕದಿಂದ ಪ್ರಾರಂಭ ಮಾಡಿದ್ರೆ ನಿರ್ಮಾಲ್ಯ ವಿಸರ್ಜನೆಯಿಂದ ಪ್ರಾರಂಭ ಮಾಡಿದ್ರೆ ಕೊನೆಗೆ ಶಯನೋತ್ಸವ ಅಂತ ಈ ರೀತಿಯಾಗಿ ಪರಮಾತ್ಮನನ್ನು ಪೂಜೆ ಮಾಡತಕ್ಕಂಥ ಕ್ರಮ ಬಾಹ್ಯವಾಗಿ ಇಲ್ಲಿ ಬಾಹ್ಯವಾಗಿ ಏನೆಲ್ಲ ಪೂಜೆ ಮಾಡ್ತೀವೋ ಅದನ್ನು ಶರೀರದಲ್ಲೇ ಚಿಂತನೆ ಮಾಡುವ ಕ್ರಮವನ್ನು ತಿಳಿಸ್ತಾರೆ ಗೋಳಕಗಳೇ ರಮಾರಮಣ ನಿಜಾಲಯಗಳು ಅಂತ ಗೋಳಕಗಳು ಅಂತ ಆದರೆ ಇಂದ್ರಿಯಗಳಿರ್ತಕ್ಕಂಥ ಶರೀರ ಭಾಗಕ್ಕೆ ಗೋಳಕ ಅಂತ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಮತ್ತು ಮನಸ್ಸು ಹನ್ನೊಂದು ಇಂದ್ರಿಯಗಳೆಲ್ಲ ಸೇರಿ ಶರೀರದಲ್ಲಿ ಎಲ್ಲ ಕಡೆ ವ್ಯಾಪ್ತವಾಗಿರುವಂಥದ್ದು ಆ ಇಂದ್ರಿಯಗಳಿಂದ ಉದಾಹರಣೆಗೆ ಕಣ್ಣಿನಿಂದ ನೋಡುವುದು ಕಿವಿಯಿಂದ ಕೇಳೋದು ಬಾಯಿಯಿಂದ ಮಾತಾಡೋದು ಅಥವಾ ಆಹಾರವನ್ನು ಭೋಗ ಮಾಡೋದು ಭೋಜನ ಮಾಡೋದು ಈ ಎಲ್ಲ ಕಾರ್ಯವೂ ಕೂಡ ಇಂದ್ರಿಯಗಳಿಂದ ನಡೀತಕ್ಕಂಥದ್ದು ಅಲ್ಲಿ ಇಂದ್ರಿಯಾಭಿಮಾನಿ ದೇವತಾಂತರ್ಗತನಾಗಿ ವಾಯುದೇವರು ಮತ್ತು ಪರಮಾತ್ಮನೇ ಇದ್ದು ಈ ಕಾರ್ಯವನ್ನು ನಡೆಸ್ಕೊಡ್ತಾರೆ ಈ ಎಲ್ಲ ಕಾರ್ಯಗಳನ್ನು ನಡೆಸುವಂತಹ ಶಕ್ತಿ ಕೇಂದ್ರಗಳು ಅಂತ ಏನು ಕರಿತೀವಿ ಅದೇ ಇಂದ್ರಿಯಗಳು ಇವು ಕಣ್ಣಿಗೆ ಕಾಣೋದಿಲ್ಲ ಅವ್ಯಕ್ತವಾಗಿ ಇರತಕ್ಕಂಥದ್ದು ಬಾಹ್ಯವಾಗಿ ಕಣ್ಣು ಕಿವಿ ಇದೆಲ್ಲ ನಮಗೆ ಕಾಣತ್ತೆ ಕಣ್ಣು ಕಿವಿ ಮುಂತಾದವು ಆ ಇಂದ್ರಿಯಗಳಿಗೆ ಗೋಲಕಗಳು ಅಂತ ಕರೆಯೋದು ಸರ್ವ ಶರೀರದಲ್ಲಿ ವ್ಯಾಪ್ತವಾಗಿರ್ತಕ್ಕಂಥದ್ದು ತ್ವಗೀಂದ್ರಿಯ ಇಡೀ ಶರೀರವೇ ಗೋಲಕ ಅಂತ ಈ ರೀತಿಯಾಗಿ ಹೊರಗೆ ರೋಮಕೂಪಗಳಿಂದ ತುಂಬಿದೆ ಒಳಗೆ ನರ ನರನಾಡಿಗಳಲ್ಲೆಲ್ಲ ನಾನಾ ಬಗೆಯ ಸಂವೇದನೆಗಳಾಗುವಂತೆ ಆ ಸ್ಪರ್ಶ ಜ್ಞಾನದಿಂದನೇ ಸಾಧ್ಯ ಆಗ್ತಾ ಇರೋದು ಅದು ತ್ವಗೀಂದ್ರಿಯದ ಕಾರ್ಯ ಹೀಗಾಗಿ ಶರೀರದಲ್ಲಿರ್ತಕ್ಕಂಥ ಎಲ್ಲ ಕಣಗಳ ಕಣಕಣಗಳು ಕೂಡ ರಮಾರಮಣರ ನಿಜಾಲಯಗಳು ನಿಜ ಆಲಯಗಳು ಅಂದರೆ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮನ ಆಲಯ ಅಂದರೆ ಅರಮನೆ ಅಥವಾ ಅವನ ವಾಸಸ್ಥಾನ ಅಂತ ಅದೇ ರೀತಿಯಾಗಿ ಜೀವಾತ್ಮನೂ ಕೂಡ ಈ ಶರೀರದಲ್ಲಿ ಸರ್ವತ್ರ ವ್ಯಾಪ್ತ ಚಿನ್ಮಯ ಪ್ರಕಾಶದಿಂದ ಅಂತ ಹೃದಯದಲ್ಲಿ ನೆಲೆಸಿರ್ತಕ್ಕಂಥ ಭಗವಂತನ ಚೈತನ್ಯ ಪ್ರಕಾಶ ಶರೀರದ ಕಣಕಣಗಳಲ್ಲಿ ವ್ಯಾಪ್ತಿಯಾಗಿ ಪ್ರಕಾಶ ಪ್ರಕಾಶತ್ವ ವ್ಯಾಪ್ತಿ ಅಂತ ಅದೇ ರೀತಿಯಾಗಿ ಜೀವನಿಗೂ ಈ ರೀತಿಯಾಗಿ ಚಿನ್ಮಯ ಪ್ರಕಾಶವನ್ನು ಭಗವಂತ ಉಂಟು ಮಾಡ್ತಾನೆ ಆದರೆ ಜೀವನಿಗೆ ಇದು ಸ್ವಂತ ಮನೆ ಅಲ್ಲ ಬಾಡಿಗೆ ಮನೆ ಇದ್ದಂತೆ ಈ ಶರೀರ ಅಂತ ಇಂದ್ರಿಯ ಗೋಳಕಗಳು ಪರಮಾತ್ಮನ ಸ್ವಂತ ಮನೆ ಅದಕ್ಕೆ ನಿಜ ಆಲಯ ಅಂತ ನಿಜ ಅಂದರೆ ಸ್ವಂತದ್ದು ಅಂಥೇಳಿ ಜೀವ ಇಂದ್ರಿಯಗಳಿಂದ ನಾನಾ ರೀತಿಯಾಗಿರ್ತಕ್ಕಂಥ ವಿಷಯ ಭೋಗವನ್ನು ನಡೆಸ್ತಾನೆ ಆ ವಿಷಯ ಭೋಗವನ್ನು ಶಾಸ್ತ್ರ ನಿಷೇಧ ಮಾಡಿಲ್ಲ ವಿಷಯ ಭೋಗ ಮಾಡುವ ಸಂದರ್ಭದಲ್ಲಿ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಶರೀರವನ್ನು ಇಂದ್ರಿಯಗಳನ್ನು ಇಂದ್ರಿಯಾಭಿಮಾನಿ ದೇವತೆಗಳನ್ನು ಆ ಶರೀರದೊಳಗೆ ಇಟ್ಟು ಬಾಡಿಗೆ ಮನೆಯಂತೆ ಸಾಧನೆಗಾಗಿ ಕೊಟ್ಟಿರ್ತಕ್ಕಂಥ ಭಗವಂತನನ್ನು ಜೀವ ಮರಿತಾನೆ ಭಗವಂತನ ಕಾರುಣ್ಯ ಎಷ್ಟು ಅಂದರೆ ಜೀವರನ್ನು ತತ್ವಾಭಿಮಾನಿ ದೇವತೆಗಳನ್ನು ಇಂದ್ರಿಯಾಭಿಮಾನಿ ದೇವತೆಗಳನ್ನು ತನ್ನ ಜೊತೆಗೆ ತಾನೇ ಇಟ್ಕೋತಾನೆ ಆ ಜೀವರ ತತ್ವಾಭಿಮಾನಿ ದೇವತೆಗಳ ನಿಯಮನವನ್ನು ಮಾಡ್ತಾನೆ ಇಷ್ಟೆಲ್ಲ ಕಾರ್ಯವನ್ನು ಯಾತಕ್ಕಾಗಿ ಮಾಡ್ತಾನೆ ಅವನಿಗೆ ಏನಾದರೂ ಸ್ವಪ್ರಯೋಜನ ಇದೆಯಾ ಅಂದರೆ ಸರ್ವತಾ ಇಲ್ಲ ಸ್ವಪ್ರಯೋ ಸ್ವಪ್ರಯೋಜನರಹಿತ ಸಕಲೇಷ್ಟ ಪ್ರದಾಯಕನು ಜೀವರಿಗೆ ಅನುಕೂಲಪ್ರದನಾಗಿ ಭಗವಂತ ಇಷ್ಟೆಲ್ಲ ಉಪಕಾರವನ್ನು ಮಾಡ್ತಾನೆ ಅಂತಹ ಅನಿಮಿತ್ತ ಬಂಧು ಅನಿಮಿತ್ತ ಉಪಕಾರಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಜೀವ ಮರೆತು ಬಿಡ್ತಾನೆ ನಮ್ಮ ಜೊತೆ ಇದ್ದು ತಾನೂ ಭೋಗ ಮಾಡಿ ಜೀವರಿಗೆ ಭೋಗ ಮಾಡಿಸ್ತಾನೆ ಇದು ಭಗವಂತ ಮಾಡ್ತಕ್ಕಂಥ ಕಾರುಣ್ಯದ ಕಾರ್ಯ ಅಲ್ಪ ಶಕ್ತಿಗಳು ಉಣ್ಣಲು ಅರಿಯದಿರಲು ಉಣಗಲಿಸಿದನು ಜೀವರಿಗೆ ಪರಮಾತ್ಮ ಅಂತ ಈ ರೀತಿಯಾಗಿ ತನುಮನಗಳಿತ್ತು ಆಧರಿಸುವರುಂಟೇ ಲೋಕದಳು ಅಂತ ಹೀಗೆ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ತನು ಶರೀರವನ್ನು ಕೊಟ್ಟು ಆಧಾರ ಮಾಡ್ತಕ್ಕಂಥವ್ರು ಯಾರು ಜೊತೆಗೆ ತನ್ನ ಜೊತೆಗೆ ನಮ್ಮನ್ನು ಇಟ್ಕೊಂಡು ಈ ಶರೀರದಲ್ಲಿ ತಾನು ಬಂದಿ ಅಂತ ಇರ್ತಾನೆ ಪ್ರತಿ ಕ್ಷಣದಲ್ಲಿ ಭಕ್ತರ ವಶನಾಗಿ ಇರ್ತಾನೆ ಭಗವಂತ ಧರ ತೊಳೆದುಳು ಎಂಬಡನೆ ಆಡುತ್ತಲಿಪ್ಪ ನಮ್ಮಪ್ಪ ಅಂತ ಪ್ರಾಕೃತ ಮನುಷ್ಯರು ಅದು ಹೇಗೆ ಪ್ರವೃತ್ತಿಯನ್ನು ಮಾಡ್ತಾರೋ ಆ ರೀತಿಯಾಗಿ ಮಾಡ್ತಾನೆ ಭಗವಂತ ಅಂತಹ ಪರಮಾತ್ಮನನ್ನು ಜೀವ ಪ್ರತಿ ಕ್ಷಣದಲ್ಲೂ ಸ್ಮರಣೆ ಮಾಡಬೇಕು ಇಲ್ಲ ಅಂದರೆ ಕೃತಜ್ಞನಾದಂತೆ ಆಗತ್ತೆ ಕೃತಜ್ಞತೆ ಅನ್ನೋದು ಮಹಾಪಾಪ ಪ್ರಾಯಶ್ಚಿತ್ತೆ ಇಲ್ಲದೇ ಇರತಕ್ಕಂಥ ಮಹಾಪಾಪ ಆದ್ದರಿಂದ ಗೋಳಕಗಳು ಅಂದರೆ ಇಂದ್ರಿಯಗಳಿರ್ತಕ್ಕಂಥ ಶರೀರವೇ ಮನೆ ಅಥವಾ ನಿಜವಾಗಿರ್ತಕ್ಕಂಥ ಆಲಯ ಅಂತ ಜೀವನಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಬಾಡಿಗೆ ಮನೆ ಅಂತಾದರೆ ಈ ಶರೀರ ಲೋಕದಲ್ಲಿ ಓನರು ಮನೆಯನ್ನು ಕೊಟ್ಟಿರ್ತಾನೆ ಬಾಡಿಗೆಗೆ ಆ ಮನೆಯಲ್ಲಿರ್ತಕ್ಕಂಥವನು ಬಾಡಿಗೆದಾರ ಅಂತ ಏನು ಟೆನೆಂಟ್ ಅಂತೀವ ಅವನು ಲೇಟಾಗಿ ಬಾಡಿಗೆ ಕೊಟ್ಟರೆ ಅಥವಾ ಕಡಿಮೆ ಬಾಡಿಗೆ ಕೊಟ್ಟರೆ ಒಪ್ಪಲ್ಲ ಆದರೆ ಲೋಕನಾಯತನಾಗಿರ್ತಕ್ಕಂಥ ಪರಮಾತ್ಮ ಬಾಡಿಗೆ ಇಲ್ಲದೆ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಶರೀರವನ್ನು ಕೊಡ್ತಾನೆ ಅದಕ್ಕೆ ಪರಮಾತ್ಮನ ಸ್ಮರಣೆ ಮಾಡಬೇಕು ಅಂತ ಅಷ್ಟೇ ಅವನ ಕಂಡೀಷನ್ ಅಥವಾ ನಿಯಮ ದೇಶ ಕಾಲ ಅವಸ್ಥೆ ಯಾವುದೇ ನಿರ್ಬಂಧಗಳಿಲ್ಲದೆ ಇದ್ದಂಗೆ ಮನೆಯನ್ನು ಕೊಟ್ಟಿರ್ತಾನೆ ಕೇವಲ ಅವನು ಇಂತಹ ಉತ್ಕೃಷ್ಟವಾಗಿರ್ತಕ್ಕಂಥ ಮನೆಯನ್ನು ಕೊಟ್ಟಿರ್ತಕ್ಕಂಥ ಪರಮಾತ್ಮನನ್ನು ತನಗಾಗಿ ಅಲ್ಲ ಭಕ್ತರ ಉದ್ಧಾರಕ್ಕಾಗಿ ಸ್ಮರಣೆ ಮಾಡುವಂತೆ ಶಾಸ್ತ್ರಗಳ ಮೂಲಕ ಆದೇಶ ಮಾಡ್ತಾನೆ ಆದ್ದರಿಂದ ಇಡೀ ಶರೀರನೇ ಗೋಲಕ ಅಥವಾ ಮನೆ ಇಡೀ ಶರೀರದಲ್ಲಿ ಎಲ್ಲ ಭಾಗವನ್ನು ವ್ಯಾಪಿಸಿ ಇರತಕ್ಕಂಥದ್ದು ತ್ವಕ್ ಅಂದರೆ ಚರ್ಮ ಆ ಚರ್ಮದ ಮೂಲಕ ದೇಹದ ಯಾವುದೇ ಭಾಗದಲ್ಲಿ ಏನೇ ಆದರೂ ಕೂಡ ನರನಾಡಿಗಳಲ್ಲಿ ಸಂವೇದನೆ ಅನ್ನೋದು ಗೊತ್ತಾಗತ್ತೆ ಸುಖ ದುಃಖ ನೋವು ಇತ್ಯಾದಿ ಎಲ್ಲ ಅದು ತ್ವಗೀಂದ್ರಿಯದ ಕಾರ್ಯ ಜೀವಾತ್ಮನೂ ಶರೀರದಲ್ಲೇ ಇದ್ದಾನೆ ಜೊತೆಗೆ ಭಗವಂತನೂ ಇದ್ದಾನೆ ಜೀವನಿಗೆ ಬಾಡಿಗೆ ಮನೆ ಭಗವಂತನಿಗೆ ಸ್ವಂತ ಮನೆ ಈ ಶರೀರ ನಿರ್ಮಾಣ ಯಾವುದರಿಂದ ಆಗಿದೆ ಅಂತ ಗೊತ್ತಿಲ್ಲ ಜೀವನಿಗೆ ಹೇಗಿದೆ ಅಂತ ಗೊತ್ತಿಲ್ಲ ಗುಣಮಟ್ಟ ಬಲ ಜ್ಞಾನ ಇತ್ಯಾದಿ ಯಾವ ಶಕ್ತಿಯಾಗಲಿ ಯಾವುದೇ ವಿಷಯ ಆಗಲಿ ಜೀವನಿಗೆ ಗೊತ್ತಿಲ್ಲ ಭಗವಂತ ಎಲ್ಲವನ್ನೂ ಎಲ್ಲರನ್ನೂ ಬಲ್ಲವನು ಭಗವಂತ ಮನೆ ಅಂದಮೇಲೆ ಆ ಸ್ವಚ್ಛವಾಗಿ ಇಟ್ಕೋಬೇಕು ಹಾಗೆ ಶರೀರವನ್ನು ಸ್ವಚ್ಛ ಮಾಡಬೇಕು ಆ ಓನರು ಲೋಕದಲ್ಲಿ ಮನೆ ಕೊಟ್ಟರೆ ತಾನೆಲ್ಲೋ ಇರ್ತಾನೆ ಅಕಸ್ಮಾತ್ ಪಕ್ಕದ ಮನೆಯಲ್ಲೋ ಇಲ್ಲ ಕೆಳಗಿನ ಮನೆ ಮೇಲಿನ ಮನೆ ಈ ರೀತಿಯಾಗಿರ್ತಾನೆ ಆದರೆ ಈ ನಮ್ಮ ಓನರ್ ಅಲ್ಲ ಇಂತಹ ಉತ್ಕೃಷ್ಟವಾದ ಶರೀರವನ್ನು ಕೊಟ್ಟ ಭಗವಂತ ನಮ್ಮ ಜೊತೆಗೆ ಇರ್ತಾನೆ ಅತ್ಯಂತ ಸಮೀಪದಲ್ಲಿ ತಂದೆ ತಾಯಿ ಗುರುಗಳು ಯಾರೂ ಇಷ್ಟು ನಿಕಟವರ್ತಿಗಳಾಗಿ ಇರೋದು ಸಾಧ್ಯ ಇಲ್ಲ ಹಾಗೆ ಭಗವಂತ ನಮ್ಮ ಜೊತೆಗೆ ಇರ್ತಾನೆ ನಿತ್ಯಾಭಿಯೋಗಿಯಾಗಿ ಅಸೃಜ ರಾಶಿಯಲ್ಲಿ ಅವಸ್ಥೆಯಲ್ಲಿ ಮುಕ್ತಾವಸ್ಥೆಯಲ್ಲಿ ಎಲ್ಲ ಕಾಲದಲ್ಲೂ ಕೂಡ ಅಗಲದೇ ಇರ್ತಾನೆ ನಮ್ಮ ಜೊತೆಗೆ ಇರ್ತಾನೆ ಆದ್ದರಿಂದ ಇಂತಹ ಉತ್ಕೃಷ್ಟವಾಗಿರ್ತಕ್ಕಂಥ ಏನು ಶರೀರ ಇದೆಯಲ್ಲ ಅದನ್ನು ದೇವ ಮಂದಿರ ಅನ್ನೋ ರೀತಿ ಅದು ಬಾಡಿಗೆ ಮನೆ ಆದರೂ ಕೂಡ ಅಲ್ಲಿ ಭಗವಂತನ ವಾಸ ಆಗಿದ್ದರಿಂದ ಅದು ದೇವ ಮಂದಿರ ಹರಿಮಂದಿರ ಅಂತ ಅದರ ಸಂಪ್ರ ಸಂಪ್ರಕ್ಷಾಲನೆಯನ್ನು ಮಾಡಬೇಕು ಸಂಮಾರ್ಜನ ರಂಗವಲ್ಲಿ ಹಾಕೋದು ಎಲ್ಲ ದೇವಸ್ಥಾನ ಅಥವಾ ದೇವರ ಮನೆಯನ್ನು ಹೇಗೆ ಕಸ ಗುಡಿಸಿ ಶುಭ್ರವಾಗಿ ಮಾಡಿ ಸಾರಿಸಿ ರಂಗೋಲಿ ಎಲ್ಲ ಹಾಕ್ತೀವೋ ಆ ರೀತಿಯಾಗಿ ಅನುದಿನವೂ ಸಂಪ್ರಕ್ಷಾಲನೆ ಸಂಮಾರ್ಜನವು ಕರ್ಣಗಳು ಮುಖ ತೊಳೆಯೋದು ಕುಂಕುಮ ಇಡೋದು ತುಳಸಿ ಮೃತಿಕೆಯನ್ನು ಲೇಪನ ಮಾಡಿಕೊಳ್ಳೋದು ಈ ರೀತಿಯಾಗಿ ಆದ್ದರಿಂದ ನಾವು ನಮ್ಮ ಮುಖ ತೊಳೆದುಕೊಂಡ ಮಾತ್ರಕ್ಕೆ ದೇವಾಲಯದ ಹೊಸ್ತಲು ಸಾರಿಸಿ ರಂಗೋಲಿ ಹಾಕಿದ್ರೆ ಏನು ಪುಣ್ಯ ಬರ್ತಾ ಇದೆಯೋ ಅಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಪುಣ್ಯ ಅನ್ನೋದು ಬರುತ್ತೆ ಈ ರೀತಿಯಾಗಿ ಅನಿಮಿತ್ತ ಉಪಕಾರ ನೀನ್ಯಾರು ಮಾಡಲಿಕ್ಕೆ ಸಾಧ್ಯ ಈ ಪರಿಯ ಸೊಬಗ ಇನ್ನಾವ ದೇವರಲ್ಲಿ ಕಾಣೆ ಅಂತ ಸಂಪ್ರಕ್ಷಾಲನ ಅಂದರೆ ಬಾಹ್ಯ ಜಲದ ಜೊತೆಗೆ ಭಕ್ತಿ ರಸ ಅನ್ನೋ ನೀರು ಶ್ರದ್ಧೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇದು ಭಗವಂತನ ಮಾಡುವಂತಹ ಧ್ಯಾನ ಸ್ನಾನ ಅಂತ ಶ್ರೀವರನಿಗೆ ಸುಂದರ ಸುಂದರೆಯೊಳಗೆ ಬಲ್ಲವರು ಆವ ಜಲದಲ್ಲಿ ಮಿಂದರಿಯೂ ಸರಿ ಗಂಗಾದಿ ತೀರ್ಥಗಳು ಅಂತ ಏನನ್ನು ಮಾಡ್ತೀವೋ ಈ ದೇಹಕ್ಕೆ ಸ್ನಾನಾದಿಗಳನ್ನು ಇತ್ಯಾದಿ ಅದನ್ನು ಭಗವಂತನಿಗೆ ಮಾಡ್ತಕ್ಕಂಥ ಪೂಜೆ ಸ್ನಾನವೂ ಒಂದು ಪೂಜೆ ಅಂತ ಈ ರೀತಿಯಾಗಿ ಅನುಸಂಧಾನ ಮಾಡ್ರಿ ಕರಣಗಳೇ ದೀಪಗಳ ಸಾಲು ಅಂತ ಈ ಇಂದ್ರಿಯಗಳೆಲ್ಲ ತೈಜಸ ಅಹಂಕಾರದಿಂದ ಸೃಷ್ಟಿಗೆ ಬಂದಿರತಕ್ಕಂಥದ್ದು ಕರಣ ಅಂದರೆ ಚಕ್ಷುರಾದಿ ಎಲ್ಲ ಬಾಹ್ಯಕರಣಗಳು ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಅಂತ ಮನಸ್ಸಿನ ಐದು ವೃತ್ತಿಗಳು ಚಿತ್ತ ಚೇತನ ಅಹಂಕಾರ ಮನಸ್ಸು ಅಂತ ಈ ಎಲ್ಲವೂ ಕೂಡ ದೀಪಗಳ ಸಾಲು ಅಂತ ಅರಮನೆಗಳಿಗೆ ದೀಪಗಳ ಸಾಲು ಸಾಲು ಕಾರ್ತೀಕ ದೀಪೋತ್ಸವ ಮಾಡಿದ ಹೇಗೋ ಹಾಗೆ ಅಂತ ಆ ದೀಪಗಳನ್ನು ಚೆನ್ನಾಗಿ ಇಟ್ಕೋಬೇಕು ಅಂದರೆ ಹೇಗೆ ಅಂದರೆ ಒಳ್ಳೆಯ ಶುದ್ಧವಾಗಿರ್ತಕ್ಕಂಥ ಎಣ್ಣೆ ಸರಿಯಾಗಿರ್ತಕ್ಕಂಥ ಬತ್ತಿ ಗಾಳಿಗೆ ದೀಪ ಆರಿ ಹೋಗದಂತೆ ಅದನ್ನು ಸುಸ್ಥಿತಿಯಲ್ಲಿ ಜೋಪಾನ ಮಾಡ್ತಕ್ಕಂಥದ್ದು ಕರ್ತವ್ಯ ಅದೇ ರೀತಿಯಾಗಿ ಭಗವಂತ ಕೊಟ್ಟಿರ್ತಕ್ಕಂಥ ಈ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳನ್ನೆಲ್ಲ ಭಗವಂತನಿಗೆ ದೀಪಗಳ ಸಾಲು ಈ ರೀತಿಯಾಗಿ ಅದನ್ನು ಸಮರ್ಪಣೆ ಮಾಡಬೇಕು ಏಕಾದಶಿ ಇಂದ್ರಿಯಗಳನ್ನು ಭಗವಂತ ನಮಗೆ ಕೊಡದೇ ಇದ್ದಿದ್ದರೆ ನಮ್ಮ ಮನಸ್ಸು ಅಜ್ಞಾನನ ಕತ್ತಲೆಯಿಂದ ಆವರಿಸ್ಬಿಡ್ತಾ ಇತ್ತು ಮನೆ ಮುಂದೇನೂ ದೀಪ ಹಚ್ತೀವಿ ಹೇಗೋ ಹಾಗೆ ಮನೆ ಒಳಗೂ ದೀಪ ಆ ಇಂದ್ರಿಯಗಳ ಮೂಲಕ ಆಗ ಮನೆ ಸುಂದರವಾಗಿ ಕಾಣುತ್ತೆ ಒಳಗೆ ಕತ್ತಲಿದ್ರೂ ಕಷ್ಟ ಹೊರಗೆ ಕತ್ತಲಿದ್ರೂ ಕಷ್ಟ ಆದ್ದರಿಂದ ಬಾಹ್ಯ ಮತ್ತು ಅಂತಃಕರಣ ಒಳಗಿನ ಎಲ್ಲ ಇಂದ್ರಿಯಗಳನ್ನು ಕೊಟ್ಟು ಭಗವಂತ ಕಾಪಾಡ್ತಾ ಇದ್ದಾನೆ ಆ ಎಲ್ಲ ಇಂದ್ರಿಯಗಳಿಂದ ಭಗವದ್ಭಿಷೇಕವಾಗಿರ್ತಕ್ಕಂಥ ಚಿಂತನೆಗಳನ್ನು ಕರ್ಮಗಳನ್ನು ಮಾಡಿ ಪೂಜೆಯಂತ ಚಿಂತನೆ ಮಾಡಬೇಕು ಅರ್ಥಾತ್ ಷೋಡಶೋಪಚಾರ ಪೂಜೆ ಈಗ ಒಂದು ಹಂತಕ್ಕಾಯ್ತು ಸಾಲು ತತ್ತದ ವಿಷಯಗಳ ಸಮ್ಮೇಳನವೇ ಪರ್ಯಾಂಕ ಅಂತ ಸಮ್ಮೇಳನ ಅಂದರೆ ವಿಷಯ ಪದಾರ್ಥಗಳ ಸಂಪರ್ಕ ವಿಷಯಕ್ಕೂ ವಸ್ತುವಿಗೂ ಸನ್ನಿಕರ್ಷವನ್ನು ಉಂಟು ಮಾಡ್ತಕ್ಕಂಥವನೇ ಭಗವಂತ ವಿಷಯ ಪದಾರ್ಥಗಳ ಮೇಲೆ ಜೀವನಿಗೆ ಅಭಿಮಾನ ಇದ್ದಾಗ ಅದನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ಕಳ್ಕೊಳ್ಳದೇ ಇದ್ದರೆ ಮುಕ್ತಿ ಅನ್ನೋದು ಸಾಧ್ಯನೇ ಇಲ್ಲ ಅದರಿಂದ ದಾಸರು ಹೇಳ್ತಾರೆ ನಂದೇನಿದೋ ಸ್ವಾಮಿ ನಿಂದೇ ಇದೆಲ್ಲವೋ ಅಂಥೇಳಿ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಆ ಶರೀರದ ಮೇಲಾಗಲಿ ಇಂದ್ರಿಯಗಳ ಮೇಲಾಗಲಿ ಅಥವಾ ವಿಷಯ ಪದಾರ್ಥಗಳ ಮೇಲಾಗಲಿ ಅಭಿಮಾನ ಅನ್ನೋದು ತಾನಾಗಿ ತಾನಾಗಿ ಬಿಡುಗಡೆ ಆಗ್ತಾ ಹೋಗುತ್ತೆ ಕಳಚಿ ಹೋಗುತ್ತೆ ಆದ್ದರಿಂದ ಆ ವಿಷಯ ಸಂಪರ್ಕ ಏನಿದೆಯಲ್ಲ ಅದನ್ನೇ ಭಗವಂತನಿಗೆ ಪರಿಯಂಕ ಅಂತ ಈ ರೀತಿಯಾಗಿ ಅರ್ಪಣೆ ಮಾಡಬೇಕು ಅಥವಾ ಆಸನ ಅಂತ ಅರ್ಪಣೆ ಮಾಡಬೇಕು ಆಗ ನಮ್ಮ ಶರೀರದ ಮೇಲಿನ ಮೋಹ ಅಥವಾ ಅಭಿಮಾನ ಅನ್ನೋದು ಹೋಗುತ್ತೆ ಆದ್ದರಿಂದ ವಿಷಯ ಸಂಪರ್ಕ ಆದರೂ ಆಗಲ್ಲ ಹಾಸಿಗೆ ಅಂದರೆ ಏಳಿಗೆಯ ಸುಪ್ಪತ್ತಿಗೆ ಉದ್ರೇಕ ಆಗತ್ತಲ್ಲ ಭಗವಂತ ಮಾಡ್ತಕ್ಕಂಥ ಇಂಥ ಅನಿಮಿತ್ತ ಉಪಕಾರಗಳ ಜ್ಞಾನ ಅಥವಾ ಸ್ಮರಣೆ ಬಂದಾಗ ಆನಂದೋದ್ರೇಕ ಆಗತ್ತಲ್ಲ ಅದನ್ನೇ ಸುಪ್ಪತ್ತಿಗೆ ಪರಮಾತ್ಮನಿಗೆ ಪರ್ಯಂಕಕ್ಕೆ ಹಾಸಿಗೆ ಹಾಸಂತನೂ ಈ ರೀತಿಯಾಗಿ ಆದ್ದರಿಂದ ನಾವು ಅನುಭವಿಸ್ತಕ್ಕಂಥ ಸುಖ ಅನ್ನೋದು ಶಯನ ಅಥವಾ ಆಸನ ಅಂತ ಅವನಿಗೆ ಸಮರ್ಪಣೆ ಮಾಡಬೇಕು ಮೃದುವಾದ ಆಸನ ಅಥವಾ ಸುಪ್ಪತ್ತಿಗೆ ಅಂತ ಆದರೆ ಅದೇ ಆತ್ಮನಿವೇದನವೇ ವಸನ ವಸ್ತ್ರಯುಗ್ಮಂ ಸಮರ್ಪಯಾಮಿ ಅಂತ ಭಗವಂತನಿಗೆ ಬಾಹ್ಯ ಪೂಜೆಯಲ್ಲಿ ವಸ್ತ್ರವನ್ನೇ ಹಾಗೆ ಏರಿಸ್ತೀವಿ ಸಮರ್ಪಣೆ ಮಾಡ್ತೀವೋ ಇಲ್ಲಿ ಮಾನಸ ಪೂಜೆಯಲ್ಲಿ ಆತ್ಮನಿವೇದನವೇ ವಸನ ಅಂತ ನವವಿಧ ಭಕ್ತಿಯಲ್ಲಿ ಕೊನೆಯದಾಗಿರ್ತಕ್ಕಂಥದ್ದು ಅಂತ ಆತ್ಮನಿವೇದನ ಅನ್ನೋದು ವಸ್ತ್ರ ಹೇಗೆ ಬಟ್ಟೆ ಅನ್ನೋದು ಹೇಗೆ ಅಂತ ಹೇಳಿದ್ರೆ ಬಟ್ಟೆಯ ಲಕ್ಷಣ ಅಥವಾ ಪ್ರಯೋಜನ ಏನು ಚಳಿ ಗಾಳಿ ಮಳೆ ಬಿಸಿಲು ಇದರಿಂದ ರಕ್ಷಣೆ ಮಾಡೋದು ಮಾನ ಮುಚ್ಚೋದು ಅಂತ ಭೂಷಣ ಅಂದರೆ ಅಂದ ಹೆಚ್ಚೋದು ಅಂತ ಅದರಿಂದ ಆತ್ಮ ನಿವೇದನ ಅನ್ನೋದೇ ವಸನ ರಕ್ಷಣೆಗಾಗಿ ಅಲ್ಲದಿದ್ದರೂ ವೈಭವಕ್ಕೆ ಬೇಕು ಸಿಂಹಾಸನ ರೇಷ್ಮೆ ಪೀತಾಂಬರ ಇತ್ಯಾದಿಯಿಂದ ಆಸನವನ್ನು ಅಲಂಕರಿಸೋದು ಅಂತ ಹೀಗೆ ಭಗವಂತನಿಗೆ ಅವನು ಕೊಟ್ಟಿರ್ತಕ್ಕಂಥ ಇಂದ್ರಿಯಗಳು ಆ ಇಂದ್ರಿಯಗಳಲ್ಲಿ ಬರ್ತಕ್ಕಂಥ ಭೋಗ ಮಾಡ್ತಕ್ಕಂಥ ನಾನಾ ರೀತಿಯಾಗಿರ್ತಕ್ಕಂಥ ವಿಷಯಗಳ ಸಮ್ಮೇಳನ ಕಣ್ಣಿಗೆ ನೋಟ ರೂಪಜ್ಞಾನ ಕಿವಿಗೆ ಶ್ರವಣ ಈ ರೀತಿಯಾಗಿ ಆಯಾ ಇಂದ್ರಿಯಗಳಿಂದ ಏನನ್ನು ಭಾಗ ಭೋಗ ಮಾಡ್ತೀವೋ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಆ ವಿಷಯ ಸಂಪರ್ಕ ಎಲ್ಲ ಭಗವಂತ ನಿನಗೆ ಪರ್ಯಂಕ ಅಥವಾ ಮಂಚ ಅಂತೇಳಿ ಅದೆಲ್ಲವೂ ಭಗವಂತನದ್ದು ಅಂತ ಅಭಿಮಾನ ಮಾಡಿದ್ವಿ ಅಂತಾದರೆ ಆಗ ನಮ್ಮ ಮೇಲೆ ನಮಗೆ ತಾನಾಗಿ ಅಭಿಮಾನ ಅನ್ನೋದು ಕಳಚಿ ಹೋಗುತ್ತೆ ಅಂತಹ ವಿಷಯ ಸಂಪರ್ಕ ಅನ್ನೋ ಪರ್ಯಂಕದಲ್ಲಿ ಭಗವಂತನನ್ನು ಮಲಗಿಸಬೇಕು ಅಥವಾ ಅನಂತ ಶಯನ ಶ್ರೀರಂಗದ ಶಯನ ಮೂರ್ತಿ ಈ ರೀತಿಯಾಗಿ ಹೀಗೆ ಚಿಂತನೆ ಮಾಡಬೇಕು ಹೀಗೆ ಮಾಡಿದಾಗ ಅಲ್ಲಿ ಹಾಸಿಗೆ ಯಾವುದು ಅಂದರೆ ತತ್ಸುಖದ ಏಳಿಗೆ ಸುಪ್ಪತ್ತಿಗೆ ಅಂತ ಆಯಾ ವಿಷಯ ಸಂಪರ್ಕದಿಂದ ಆಗ್ತಕ್ಕಂಥ ಸುಖಗಳನ್ನು ಸುಪ್ಪತ್ತಿಗೆ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡೋದು ಹೀಗೆ ಪರಮಾತ್ಮನಿಗೆ ಪೂಜೆ ಮೂರು ರೀತಿಯಾಗಿ ರಂಗ ಪೂಜೆ ಅಂಗ ರಂಗ ವೈಭವ ಅಂತ ರಂಗ ಪೂಜೆ ಅಂದರೆ ವೈ ಅಂಗ ಪೂಜೆ ಅಂದರೆ ಗರ್ಭಗುಳಿ ಒಳಗೆ ನಡೀತಕ್ಕಂಥದ್ದು ಅರ್ಚಕ ಮಾಡೋದು ಪೂಜೆ ವೈಭವದ ಪೂಜೆ ಅಂದರೆ ಪಲ್ಲಕ್ಕಿ ಉಚ್ಚುವ ರಥೋತ್ಸವ ಇತ್ಯಾದಿ ಎಲ್ಲ ಮಾಡ್ತೀವಲ್ಲ ಅದು ರಂಗಪೂಜೆ ಅದು ವೈಭವದಿಂದ ನಡೀತಕ್ಕಂಥದ್ದು ಹೀಗೆ ಪರಮಾತ್ಮನಿಗೆ ನಮ್ಮ ನಮ್ಮ ಯೋಗ್ಯತಾನುಸಾರ ಪೂಜಾದಿಗಳನ್ನು ಮಾಡಿ ಅನುಸಂಧಾನ ಸಹಿತ ಅದನ್ನು ಸಮರ್ಪಣೆ ಮಾಡಬೇಕು ಹೀಗೆ ನಾವು ನಾನಾ ಇಂದ್ರಿಯಗಳಿಂದ ಪ್ರತಿನಿತ್ಯ ಏನು ಸುಖಭೋಗವನ್ನು ಮಾಡ್ತೀವೋ ಅದೆಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದೇ ಭಗವಂತನಿಗೆ ನಾವು ಮಾಡತಕ್ಕಂಥ ಶಯನೋತ್ಸವ ಅಥವಾ ಆಸನಂ ಸಮರ್ಪಯಾಮಿ ಅಂತ ಆಸನದ ಸಮರ್ಪಣೆ ನಮ್ಮ ವಿಷಯ ಭೋಗ ಏನಾಗತ್ತೆ ಭಗವಂತನನ್ನು ಮರೆಸೋದಿಲ್ಲ ಭಗವಂತನ ವಿಸ್ಮರಣೆ ಅನ್ನೋದೇ ದೊಡ್ಡ ಅಪರಾಧ ಹರಿಸ್ಮರಣೆ ಅನ್ನೋದೇ ಸರಿಯಾಗಿರ್ತಕ್ಕಂಥ ಶಾಸ್ತ್ರಾಧಾರಿತ ಚಿಂತನೆ ಹರಿ ವಿಸ್ಮರಣೆ ಅನ್ನೋದು ದೊಡ್ಡ ಅಪರಾಧ ನಿಷಿದ್ಧ ಅಪರಾಧ ಅದೇ ಭಗವಂತನನ್ನು ಸದಾ ಕಾಲದಲ್ಲಿ ಸ್ಮರಣೆ ಮಾಡಿದ್ರೆ ಆಗ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪಲೇಪ ಇಲ್ಲ ದೊಡ್ಡ ತಪಸ್ಸು ಅಥವಾ ಉಪವಾಸ ಯಜ್ಞ ಅಂತ ಅನಿಸ್ಕೊಳ್ಳುತ್ತೆ ಅಂತ ಈ ಪರಿಯಲರಿ ತುಂಬ ನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಹತ್ಸು ಯಜ್ಞಗಳನ್ನು ಆಚರಿಸಿದ ಫಲ ಅಂತ ಭೋಜನ ಪ್ರಕರಣದಲ್ಲಿ ತಿಳ್ಕೊಂಡ್ವಲ್ಲ ಹಾಗೆ ಅಂತ ಷೋಡಶೋಪಚಾರ ಪೂಜೆ ಒಳಗೆ ಆಸನದಂತೆ ವಸನ ಅಂದರೆ ವಸ್ತ್ರ ಸಮರ್ಪಣೆಯೂ ಕೂಡ ಒಂದು ಪೂಜಾ ಅಂಗ ಭಗವಂತನಿಗೆ ಬಾಹ್ಯ ಪೂಜೆಯಲ್ಲಿ ಪೀತಾಂಬರ ಇತ್ಯಾದಿಯಲ್ಲಿ ಹೇಗೆ ಉಡಿಸ್ತೀವೋ ಈ ಅಧ್ಯಾತ್ಮ ಪೂಜೆಯಲ್ಲಿ ಆತ್ಮನಿವೇದನ ಅನ್ನೋ ವಸ್ತ್ರವನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಈ ಸಂಸಾರಾವಸ್ಥೆಯಲ್ಲಿ ಮಾತ್ರ ಅಲ್ಲದೆ ಮುಕ್ತಿಯಲ್ಲೂ ನನ್ನೊಳಗಿದ್ದು ನನ್ನ ಎಲ್ಲ ಕಾರ್ಯಗಳನ್ನು ನಿಯಮನ ಮಾಡ್ತಕ್ಕಂಥ ಪ್ರೇರಕ ಶಕ್ತಿ ಅಂತ ಆದರೆ ಪರಮಾತ್ಮ ಅವನೇ ಈಶ ನಾನು ದಾಸ ಅಂತ ಭಕ್ತಿಯಿಂದ ಪರಮಾತ್ಮನಿಗೆ ನಿವೇದನ ವ್ಯವಸನ ಅಂಥೇಳಿ ಇದನ್ನು ನವವಿಧ ಭಕ್ತಿಗಳಲ್ಲಿ ಕೊನೆಯದಾಗಿರ್ತಕ್ಕಂಥದ್ದನ್ನು ಅರ್ಪಣೆ ಮಾಡಬೇಕು ಉಪಲಕ್ಷಣೆಯ ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಪ್ರಾಕೃತ ವಸ್ತ್ರದಿಂದ ಅಪ್ರಾಕೃತನಾಗಿರ್ತಕ್ಕಂಥ ಪರಮಾತ್ಮನಿಗೆ ಏನೂ ಬೇಕಾಗಿಲ್ಲ ಆದರೂ ಕೂಡ ಭಗವಂತ ಆ ಲೌಕಿಕದ ಲೋಕದಲ್ಲಿ ಆ ಬಟ್ಟೆ ನಮಗೆ ಮಾಡ್ತಕ್ಕಂಥ ಪ್ರಯೋಜನಗಳು ಚಳಿ ಬಿಸಿಲು ಮಳೆ ಗಾಳಿಗಳಿಂದ ರಕ್ಷಣೆ ಮಾನ ಮುಚ್ಚೋದು ಶರೀರದ ಅಂದ ಹೆಚ್ಚೋದು ಈ ಎಲ್ಲ ಕಾರ್ಯವನ್ನು ಕೂಡ ಭಗವಂತ ನಮಗೆ ಮಾಡ್ತಾನೆ ಒಳ್ಳೆ ಸುಪ್ಪತ್ತಿಗೆ ಮೇಲೆ ಮಲಗದಾಗ ಅವನಿಗೆ ಹೊದಲಿಕ್ಕೊಂದು ವಸ್ತ್ರ ಬೇಕಲ್ಲ ಚಳಿ ಬಿಸಿಲು ಮಳೆ ಗಾಳಿ ಇದರಿಂದ ವಸ್ತ್ರ ರಕ್ಷಣೆ ಮಾಡುತ್ತೆ ಅಂತ ವಸ್ತ್ರದ ಲಕ್ಷಣವನ್ನು ಅದರ ಕಾರ್ಯವನ್ನು ತಿಳ್ಕೊಂಡ್ವಿ ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಟಳ ಉಪದ್ರವ ಇಲ್ಲದೇ ಇರತಕ್ಕಂಥ ಭಗವಂತನಿಗೆ ಯಾಕೆ ವಸ್ತ್ರದ ಸಮರ್ಪಣೆ ಅಥವಾ ಹೊದಿಕೆ ಬೇಕು ಅಂತ ಕೇಳಿದ್ರೆ ವೈಭವದ ಸಂಕೇತ ಭಕ್ತಿ ಅವನ ಮೈಯೆಲ್ಲ ವ್ಯಾಪಿಸುತ್ತೆ ಬರೇ ಪಾದಗಳನ್ನು ಮಾತ್ರ ಅಲ್ಲ ಅದರಿಂದ ಭಕ್ತಿಯ ಬಟ್ಟೆಯನ್ನು ಭಗವಂತನಿಗೆ ತೊಡಿಸ್ಬೇಕು ಆಗ ನಿಸ್ಸಂಕೋಚವಾಗಿ ಭಗವಂತ ತನ್ನ ಬಿಂಬರೂಪಿ ಪರಮಾತ್ಮ ದರ್ಶನವನ್ನು ಕೊಡ್ತಾನೆ ನಾಯಮಾತ್ಮ ಪ್ರವಚನೇನ ಲಭ್ಯ ಮೇ ದಯ ನ ಬೋಧ ಯಮೈ ವೇಷ ಉಣತೆ ತೇನ ಲಭ್ಯ ಅಂತ ಭಕ್ತರು ಮಾಡ್ತಕ್ಕಂಥ ಭಕ್ತಿ ಬಟ್ಟೆಯಂತೆ ಭಗವಂತನ ಮೈ ಅಂದವನ್ನು ಹೆಚ್ಚತ್ತೆ ದಾಸ ತನ್ನ ದಾಸ್ಯವನ್ನು ನಿವೇದನೆ ಮಾಡಿಕೊಂಡಾಗ ಈಶನ ಈಶತೆಗೆ ಶೋಭೆ ಬರುತ್ತಾ ಅದರಿಂದ ಅಂತ ಕೇಳಿದ್ರೆ ಭಕ್ತರಿಂದಲೇ ನೀನು ಭಾಗ್ಯವಂತನು ಅಂತ ವಿಜಯದಾಸರು ಒಂದು ಸುಳಾದಿ ಒಳಗೆ ಹೇಳ್ತಾರೆ ಗೋಪಾಲದಾಸರು ಹೇಳ್ತಾರಲ್ಲ ಗಂಟೆಯಂತೆ ನೀನು ನಾಲಿಗೆಯಂತೆ ನಾನು ಅಂತ ಬರೀ ಗಂಟೆ ಇದ್ದರೆ ಏನು ಉಪಯೋಗ ಇಲ್ಲ ನಾಲಿಗೆ ಇದ್ದರೆ ಬಾರಿಸೋದು ಅದರ ನಾದ ಅನ್ನೋದು ಹೊರ ಹೊಮ್ಮೋದೆ ಆ ರೀತಿಯಾಗಿ ಅಂತ ಹಾಗೆ ಭಕ್ತರಿಂದಲೇ ನಿನ್ನ ಭಾಗ್ಯ ಶೋಭಿಪೋದು ಅಂಥೇಳಿ ಯಾಕಂದರೆ ಭಕ್ತರು ನಿನ್ನನ್ನು ಗುಣಗಾನ ಮಾಡ್ತಾರೆ ಆ ಗುಣಗಾನವನ್ನು ನೀನೇ ನನ್ನಲ್ಲಿ ಅನಂತ ರೂಪಗಳಿಂದ ನಿಂತು ನಡೆಸ್ತಾ ಇದೆಯಾ ಅಂತ ಆ ಚಿಂತನೆಯನ್ನೇ ಭಗವಂತನಿಗೆ ಸಮರ್ಪಣೆ ಮಾಡೋದು ಅಂತ ಹೀಗೆ ಆ ಭಗವಂತ ಕೊಟ್ಟಿರ್ತಕ್ಕಂಥ ಎಲ್ಲ ಸುದೃಢವಾಗಿರ್ತಕ್ಕಂಥ ಅಂಗಗಳನ್ನು ಕೂಡ ಮಾನಸ ಪೂಜೆಯಲ್ಲಿ ಭಗವಂತನಿಗೆ ಷೋಡಶೋಪಚಾರ ಪೂಜೆ ಈ ರೀತಿಯಾಗಿ ಚಿಂತನೆ ಮಾಡಿ ಅರ್ಪಣೆ ಮಾಡಬೇಕು ಅಂತ ಹೀಗೆ ಮಾಡಿದಾಗ ಭಗವಂತ ಜನ್ಮ ಜನ್ಮಾಂತರಗಳಲ್ಲಿ ಸಾಧನೆಗೆ ಯೋಗ್ಯವಾಗಿರ್ತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಶರೀರವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿಸಿ ಕೊನೆಗೆ ಪರಂಪರೆಯಲ್ಲಿ ಮೋಕ್ಷವನ್ನೇ ಕೊಡ್ತಾನೆ ಅಂತ ತಿಳಿಸ್ತಾರೆ ಶ್ರೀಕೃಷ್ಣಾರ್ಪಣ ಮಸ್ತು